ಅತ್ತಿಯ ಮರವಾಗಿತ್ತು ನೆಟ್ಟವರುಂಟೆ ಅತ್ತಿಲ್ಲದ ಮನೆಗೆ ಗೌರಿಯ ಅತ್ತಿಲ್ಲದ ಮನೆಗೆ ಗೌರಿಗೆ ಕೊಟ್ಟಾರೆ ಒಪ್ಪ ಇನ್ನಾರು ಕಲಿತೋರು ಅತ್ತೆಯು ನಾ ಮತ್ತೆ ಸೋದರಿಗೆ ಗೌರಿಗೆ ನಾನಾಗೆ ಗೌರಿಯ ನಮಗೆ ಕೊಡಬೇಕು ಆಲದ ಮರವ ಸೀಲಿ ನೆಟ್ಟವರುಂಟೆ ಮಾವಿಲ್ಲದ ಮನೆಗೆ ಗೌರಿಯ ಮಾವಿಲ್ಲದ ಮನೆಗೆ ಗೌರಿಯ ಕೊಟ್ಟಾರೆ ಆಯಾ ಇನ್ನಾರು ಕಲಿಸೋರು ಮಾವನು ಗೌರಿಗೆ ಮತ್ತೆ ಸೋದರಿಗೆ ಗೌರಿಗೆ ನಾನಾಗೆ ಗೌರಿಗೆ ನಮಗೆ ಕೊಡಬೇಕು ಆರು ವರುಷದ ನಾರಿ ನಮ್ಮ ಈ ಗೌರಿಯು ಹರಿವಾಣ ಬೆಳಗೋದ ಅರಿಯಾಳು ಹರಿವಾಣ ಬೆಳಗೋದ ಅರಿಯಾದೇ ಇದ್ದಾರೆ ನಾಳೆ ನಾನೇನೆ ಕಲಿಸುವೆ ಗೌರಿಗೆ ನಾಳೆ ನಾನೇನೆ ಕಲಿಸುವೆ ಗೌರಿಗೆ ಗೌರಿಯ ನಮಗೆ ಕೊಡಬೇಕು ಅವರ ದೀನಿ ತಿರುಗಾರು ಬೀದಿಲಿ ಬದುಕೋರು ತ್ಯಾಗದೆಲೆ ಹಿಡಿದು ತಿರಿದುಂಡೋರು ತ್ಯಾಗದೆಲೆ ಹಿಡಿದು ತಿರಿದುಣ್ಣ ಜಂಗಮಗೆ ತಿರಿಗೌರಿಯ ಹಾಗೆ ಕೊಡೋದು ಆಕಾಶದುದ್ದಕ್ಕೆ ಭೂಮಿಯ ಅಗಲಕ್ಕೆ ಹಾಕ್ಯಾರೋ ಮುತ್ತಿನ ಚಪ್ಪರವ ಹಾಕ್ಯಾರೋ ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರೋ ಸಿರಿಗೌರಿ ಮದುವೆಯ ಹಾಕ್ಯಾರೋ ಮುತ್ತಿನ ಚಪ್ಪರವ ಬೇಗನೆ ಮಾಡ್ಯಾರೋ ಸಿರಿಗೌರಿ ಮದುವೆಯ ಮಾಡ್ಯಾರೋ ಸಿರಿಗೌರಿ ಮದುವೆಯ